ತನ್ನ ತನ್ನ ಗದಾಯುಧ ಕಾವ್ಯದಲ್ಲಿ ಈ ಸಂದರ್ಭವನ್ನು ತುಂಬ ರಸವತ್ತಾಗಿ ಮೂಲಕ್ಕೆ ಧಕ್ಕೆ ಬಾರದಂತೆ ಅದಕ್ಕೆ ಪುಟವಿಕ್ಕಿದಂತೆ ವರ್ಣಿಸಿದ್ದಾನೆ ಮೂಲ ಮಹಾಭಾರತದಲ್ಲಿ ಯುಧಿಷ್ಠಿರ ಮತ್ತು ದುರ್ಯೋಧನರಲ್ಲಿ ಮಾತ್ರ ಸಂವಾದ ಇಲ್ಲಿ ಐವರು ಪಾಂಡವರು ಮಾತಾಡ್ತಾರೆ ಮೊದಲನ್ನು ಕುಲ ಕೇಳ್ತಾನೆ ಅಂಕದಲ್ಲಿ ಕುರು ವಂಶ ಶಶಾಂಕನೇ ದುರ್ಯೋಧನಾಂಕಕನೇ ನೆಗಳ್ದ ಯಶಃ ಪಂಕದೊಳಂ ಈ ಸರೋವರ ಪಂಕದೊಳಂ ನೀನೇ ನಿನ್ನ ನಿಂತು ಅರ್ಧುವರೇ ಎಲ್ಲ ಕಂದು ಪದ್ಯ ಅಂಕದಲ್ಲಿ ಕುರುವಂಶದ ಶಶಾಂಕನೇ ಕುರುವಂಶ ಚಂದ್ರ ಅಂತ ನಿನ್ನನ್ನು ಹೇಳ್ಕೊಳ್ತೀಯೇ ದುರ್ಯೋಧನಾಂಕಕನೇ ಎಂಬ ಹೆಸರುಳ್ಳವರೇ ನೆಗಳ್ದ ಯಶಃ ಪಂಕದೊಳಂ ಈಗ ನೀನು ಬಿದ್ದಿರುವುದು ಕೆಸರು ಎಂಬುವ ಕೀರ್ತಿ ಎಲ್ಲ ಕೆಸರಾಗಿ ಹೋಯಿತು ದುರ್ಯೋಧನ ಅಂದರೆ ಇದು ಒಂದು ಕೆಸರು ಕೆಸರಲ್ಲಿ ಬಿದ್ದುಬಿಟ್ಟಿದೆ ಪ್ರಾಣಿ ಬಿದ್ದ ಹಾಗೆ ಅಂತ ಈ ಸರೋವರ ಪಂಕದೊಳಂ ಸರೋವರದ ಕೆಳಗಡೆ ಇರುವ ಕೆಸರಲ್ಲಿ ಬಿದ್ದಿದ್ದೀಯೇ ನೀನೇ ನಿನ್ನ ನಿಂತು ಅರ್ಧುವರೇ ಇಷ್ಟು ದಿವಸ ಕೀರ್ತಿಯಲ್ಲಿದ್ದವನು ಇವತ್ತು ಕೆಸರಲ್ಲಿ ನಿನ್ನನ್ನು ನೀನೇ ಅದ್ದುಕೊಳ್ಳುವುದೇ ಸಹದೇವ ಹೇಳ್ತಾನೆ ಎಂದಿಂಗೆ ನಿನ್ನ ಸಾವಿಲ್ಲೆಂದಿರ್ದೈ ಯಾವತ್ತೂ ನೀ ಸಾಯೋದಿಲ್ಲ ಅಂತ ತಿಳ್ಕೊಂಡಿದ್ದೆ ನಿನ್ನ ಮನದೊಳ್ಳೆನ್ನೆ ವರಂ ಇಲ್ಲಿ ತನಕ ನೀ ಸಾಯುವುದೇ ಇಲ್ಲ ಅನ್ನೋ ಗ್ರಹಿಕೆಯಿತು ನೀನೊಂದಂ ಬಗೆದೊಡೆ ವಿಧಿತಾನೊಂದಂ ಬಗೆದತ್ತು ಸಕಲ ಕುರುಕೇತು ನೀನೊಂದನ್ನು ನೆನೆಸಿದರೆ ವಿಧಿ ಇನ್ನೊಂದನ್ನು ಬಯಸಿತು ಸಕಲ ಕುರುಕೇತು ಕುರುಕುಲಕ್ಕೆ ನೀನು ಕೇತುವಾಗಿದ್ದೀಯೇ ರಾಹುಕೇತು ಇದ್ದಂತೆ ಅರ್ಜುನ ಹೇಳ್ತಾನೆ ಮಾನಧನ ನೆನೆಸಿ ನಿನ್ನಭಿಮಾನ ಕ್ಷತಿ ಮಾಡಿದೈ ಲೋಕ ತಿಳ್ಕೊಂಡಿದೆ ಮಾನಧನ ಅಂತ ನಿನ್ನ ಅಭಿಮಾನವನ್ನು ನೀನೇ ಹಾಳು ಮಾಡಿಕೊಂಡೆ ಸುಯೋಧನ ನೀ ಮುತ್ತಿ ನೀರೊಳಗೆ ಸಡಿರ್ಕಂ ಯಾವ ಸರೋವರದಲ್ಲಿ ಮುಳುಗಿದ್ದೀಯೆ ಎಸಡಿರ್ಕುಂ ಇಲ್ಲೆಲ್ಲ ಏಡಿಗಳಿವೆ ಒಳಗಡೆ ಕಚ್ಚುತ್ತೆ ಮೀನಿರ್ಕುಂ ಕಪ್ಪೆ ಇರ್ಕಂ ಇರ್ಪರೇ ಗಂಡರ್ ಮೀನಿನ ಜೊತೆಯಲ್ಲಿ ಏಡಿ ಜೊತೆಯಲ್ಲಿ ಹುಳ ಹುಪ್ಪಟಗಳ ಜೊತೆಯಲ್ಲಿ ಒಬ್ಬ ವೀರ ಹೋಗಿ ಸೇರಿಕೊಳ್ತಾನೆ ಅಂದ್ರೆ ನ್ಯಾಯವೇನಯ್ಯ ಮಾನಧನ ನಿನ್ನ ಸುತ ಸೈನ್ಯಾನುಜ ಶತಕಕ್ಕೆ ಕೇತುವಲ್ಲದೆ ನಿನ್ನ ಸೈನ್ಯ ನೀನು ಯಾವುದು ನಿನ್ನ ಸೈನ್ಯಕ್ಕೂ ಮಕ್ಕಳಿಗೂ ಎಲ್ಲರಿಗೂ ನೀನು ಖೇತವಾಗಿದ್ದೀಯೇ ಗಂಗಾಸೂನು ಮೊದಲಾದ ಪಲರ್ಗಂ ನೀನೊರ್ವನೆ ಕೇತುವಾದೆ ಕುರುಕುಲ ಕೇತು ನಿನ್ನೊಬ್ಬನ ದಸೆಯಿಂದ ಎಷ್ಟು ಜನ ಹೋಗಿಬಿಟ್ರು ನೋಡು ಸಹದೇವ ನಕುಲ ಅರ್ಜುನ ಮೂರು ಜನ ಮಾತಾಡಿಯಾಯಿತು ಈಗ ಧರ್ಮಜ ಕೆಲಸವನ್ನು ಕೆಡಿಸ್ತಾನೆ ನೀಂ ಸಂಧಿಗೊಡಂಬಡು ಇಷ್ಟು ಹೇಳಿದ ಮೇಲೆ ತಿರುಗಿ ನೋಡ್ರಿ ಸಂಧಿಗೆ ಬಾರಯ್ಯ ನೀನು ಇನ್ನು ಕೊಳನಂ ಪಕ್ಕಿರ್ಪುವುದೇ ತಕ್ಕುದೇ ಇನ್ನು ಕೊಳದಲ್ಲಿರುವುದು ನ್ಯಾಯವೇ ಅಂತ ಧರ್ಮರಾಜ ಎಂದಿನಂತೆ ತನ್ನ ಬೋಳೆ ಮಾತನ್ನಾಡಲಾಗಿ ಭೀಮಾ ಮೇಲೆ ಕೆದ್ದ ಕೆಲಸ ಹೋಯಿತು ಈ ಭೂತು ಎನ್ನ ಸರಂ ಕೇಳ್ದೊಡಲ್ಲದೆ ಪೊಡಮಡುವನಲ್ಲನ್ ಇವಂಗ ಆನೆ ಸಾಲ್ವೆಂ ಒಳಗೊಂದು ಭೂತ ಇದೆಯಲ್ಲ ಆ ಭೂತ ಮರುಳು ಹೊರಗೆ ಬರಬೇಕಾದ್ರೆ ಕೆಲವರು ಧೂಪ ಹಾಕ್ತಾರೆ ದೀಪ ಹಾಕ್ತಾರೆ ಕಸಬರಿಗೆಯಿಂದ ಹೊಡೀತಾರೆ ಚಪ್ರೆಯಿಂದ ಹೊಡೀತಾರೆ ಒಬ್ಬರಿಗೆ ಯಾರು ಭೂತ ಮೆಟ್ಕೊಂಡಿದ್ರೆ ಇವನಿಗೆ ನಾನೇ ಸರಿ ನನ್ನ ಮಾತಿಗೆ ಇವನು ಹೊರಗೆ ಬರ್ತಾನೆ ಇಲ್ದ ಬರೋದಿಲ್ಲ ಅಂತ ತಿಳ್ಕೊಂಡು ಭವಧನುಜನ ಅರುಣ ಜಲಮಂ ಸವಿ ನೋಡಿದ ನಿಂತು ಏ ಪಾಪಿ ನಿನ್ನ ತಮ್ಮನ ಅರುಣ ಜಲಮಂ ಕೆಂಪು ನೀರು ಅಂತ ರಕ್ತ ಸವಿ ನೋಡಿದ ನಿಂತು ಅದನ್ನು ಕುಡಿದಿದ್ದಾಯಿತು ನಿನ್ನ ಬಲ ಜಲನಿಧಿಯಂ ಸವಿ ನೋಡಿದನು ನಿನ್ನ ಸೈನ್ಯ ಅನ್ನೋದು ಅದು ಒಂದು ಸಮುದ್ರ ನಿನ್ನ ಬಲವೆಂಬುದು ಒಂದು ಸಮುದ್ರ ಅದನ್ನೆಲ್ಲ ಕುಡಿದಾಯಿತು ಈ ಕೊಳನಂ ತವೆ ಕೊಳದಲ್ಲಿರುವ ಎಲ್ಲ ನೀರನ್ನು ಕುಡಿದು ಬಳಿಕೆ ನಿನ್ನ ಸವಿಯಂ ನೋಳ್ಪೆಂ ನೀವು ಹೊರಗೆ ಬರದೇ ಇದ್ದರೆ ಕೊಳದಲ್ಲಿರುವ ನೀರನ್ನೆಲ್ಲ ಕುಡಿದು ನಿನ್ನನ್ನು ಹೊರ ಕೇಳಿದು ನಿನ್ನ ರಕ್ತವನ್ನು ಹಾಗೆಯೇ ಹೀರಿಬಿಡ್ತೇನೆ ಬರ್ತೀವಲ್ವೋ ಸ್ವರಮಂ ಕೇಳಲ್ಕೆಯನ್ನು ಗ್ರವೂಪಮಂ ನಿಂದು ನೋಡಲ್ಕೆ ಅಣ್ಮದೇ ಮೇಲಿದ್ದ ಭೂಮಿ ಮೇಲೆ ಭೀಮನ ಸ್ವರ ಕೇಳಬೇಕಾಗುತ್ತೆ ಅಂತ ಭಯಪಟ್ಟು ನನ್ನ ಉಗ್ರ ರೂಪವನ್ನು ನೋಡುವುದಕ್ಕೆ ಭಯಪಟ್ಟು ಸಮರಾಕರಮಂ ಬಿಟ್ಟು ಕಮಲಾಕರಮಂ ಪೊಕ್ಕು ಸಮರಾಕರ ಕಮಲಾಕರ ಸಮರಾಕರ ಅಂದರೆ ಭೂಮಿ ಕಮಲಾಕರ ಅಂದರೆ ಕೊಳ ನೀನಿರಬೇಕಾಗಿದ್ದು ಯುದ್ಧ ಭೂಮಿಯಲ್ಲಿ ಕಮಲಾ ಕರಮಂ ಪಕ್ಕು ಬಿಟ್ಟು ಬದ್ದು ಕಲ್ ಬಗೆವಾ ಇನ್ನೂ ಬದುಕೋಕೆ ನೋಡ್ತೀಯ ಜಲದೊಳ್ ಮೀನಿರ್ಪವೋಲ್ ನೀಂ ಕೊಳದೊಳೆ ಮುಳುಗಿರ್ದು ಆ ಕಟ ಕೋಡ ಸೇಡಿ ಒಳಗಾದೈ ಅಲ್ಲಿ ಒಳಗಡೆ ಮುಳ್ಕೊಂಡು ಮರಕಟ ನ್ಯಾಯವನ್ನು ಮಾಡ್ತೀಯ ಕೋತಿ ಚೇಷ್ಟೆ ಮಾಡ್ತಾ ಇದ್ದೀಯಾ ನಿನ್ಯ ದುರ್ಯೋಧನ ಬೆಸರ್ಗಿದು ಲಜ್ಜಾಕರಂ ತೋರಿದೈ ದುರ್ಯೋಧನ ಹೆಸರಿಗೆ ಮೋಸವಾಯಿತು ನಿನ್ನಳವ ಛೀ ಸತ್ತರೆ ಪುಟ್ಟರೆ ನಿನ್ನಂಥ ಅವರು ಸತ್ತರೆ ಎಷ್ಟು ಜನ ತಿರುಗಿ ಹುಟ್ಟೋದಿಲ್ಲ ಪೊರಮಡು ನೀಂ ಕೈದುಗಳು ಕೌರವೇಂದ್ರ ಶಳ ವಜ್ರಂ ಬದನೀಗಳು ಕುರುಕುಲ ಮಥನೋ ಭೀಕರಂ ಭೀಮಸೇನಂ ಕೈದುಗಳು ಕೈ ಕತ್ತಿ ತಗೋ ಎದುರಿಗೆ ಬಂದಿರೋರು ಯಾರು ನೋಡು ಕೌರವೇಂದ್ರ ಚಳ ನೀಗಳು ಕೌರವರೆಂಬ ಬೆಟ್ಟದ ರಾಶಿಗೆ ಇದಂತಿರ್ತಕ್ಕ ಭೀಮ ಬಂದಿದ್ದಾನೆ ಕುರುಕುಲ ಮಥನೋ ಭೀಕರಂ ಭೀಮಸೇನಂ ಭಯಂಕರವಾಗಿರೋನು ಬಂದಿದ್ದೇನೆ ಹರಿಸಂಧಾನಕ್ಕೆ ಬಂದಂದು ಕೃಷ್ಣ ಸಂಧಾನಕ್ಕೆ ಬಂದಾಗ ಅವಗಡಿಸಿದ ಅಹಂಕಾರ ಮೆಲ್ಲಿತ್ತೋ ಕೃಷ್ಣನ ದಬಾಯಿಸಿದೆಯಲ್ಲ ಕಟ್ಟೋಕೆ ನೋಡಿದೆಲ್ಲ ಎಲ್ಲಿ ಹೋಯ್ತು ಅಹಂಕಾರ ಕೃಷ್ಣಾಂಬರ ಕೇಶಾಕೃಷ್ಟಿಯಂ ಮಾಡಿಸಿದ ಮದಂ ಅದಲ್ಲಿತ್ತೋ ದ್ರೌಪದಿ ವಸ್ತ್ರವನ್ನು ಇಳಿಸಿ ಮುಡಿಯನ್ನು ಸೆಳೆಸಿದೆಯಲ್ಲ ಆ ಅಹಂಕಾರವೆಲ್ಲೋ ಇತ್ತು ಕೌಂತೇಯರಂ ಅಚ್ಚರದಿಂ ಕಾಂತಾರದೊಳ್ ಸ್ವರ್ಕು ಈಗಳೇನಾದುದೋ ಒಂದು ಕಡೆ ನಮ್ಮನ್ನು ನಿಲ್ಲೋದಕ್ಕೆ ಬಿಡದೆ ಎಲ್ಲ ಕಾಡುಗಳನ್ನು ನೀನು ಸುತ್ತಿಸಿದ್ದೀಯೇ ಕಾಂತಾರದೊಳ್ ತಿರ್ರರೆ ತಿರುಪಿದ ಸರ್ಕುಂ ಈಗಳೇನಾದುದೋ ಎಂದು ಆ ಕುರುವಂಶಾಧೀಶನಂ ಮೂದಲಿಸಿದನ ದಟಂ ಭೀಮನುದ್ದಾಮ ಭೀಮಂ ಇದು ಕನ್ನಡ ಕನ್ನಡ ಕವಿಗಳು ಮೂಲ ಗ್ರಂಥಕ್ಕೆ ಸರಿಹೊಂದುವಂತೆ ಬರೆದಿರ್ತಕ್ಕಂಥ ಒಂದು ಈ ಮಾತನ್ನಾಡುವಾಗ ನಮಗೆ ಮೈ ಬರುತ್ತೆ ಇದನ್ನೇ ಕೇಳಿ ದುರ್ಯೋಧನ ನೀರೊಳಗಿರ್ದಂ ಬೆಮರ್ದನ್ ಉರಗ ಪತಾಕಂ ನೀರೊಳಗಿದ್ರೆ ಯಾರು ಬೆವರ್ತಾರೆ ಎ ಸಿ ರೂಮ್ನಲ್ಲಿ ಕೂತ ಹಾಗೆ ಹೊರಗಿದ್ರೆ ಶೆಗೆ ಬರ್ಬೋದು ಮೈ ಬೆವತೋಯ್ತಂತೆ ಗುಳು ಗುಳು ಗುಳು ಎಂಬುದಾಗಿ ಶಬ್ದ ಮಾಡ್ತಾ ಗದೆಯನ್ನು ಹೆಗಲ ಮೇಲೆ ಇಟ್ಕೊಂಡು ಹೊರಗೆ ಬರ್ತಾನೆ ದುರ್ಯೋಧನ ಇದು ರನ್ನನ ಗದಾಯುದ್ಧ ನಾಟಕದ ಅತ್ಯಂತ ಶ್ರೇಷ್ಠವಾದ ಭಾಗ ಮೂಲದಲ್ಲಿ ಕಥೆ ಬೇರೆ ರೀತಿಯಲ್ಲಿದೆ ಧರ್ಮರಾಜ ಇಷ್ಟು ಕಥೆಯನ್ನೇ ಕೆಡಿಸ್ತಾನೆ ಕೃಷ್ಣ ಅವನು ಹೀನಾಮಾನವಾಗಿ ಬೈತಾನೆ ಭೂಮಿ ಎಲ್ಲ ನಿಂದೆ ಅಲ್ಲಿ ನೀನೇ ಆಳ್ಕೊ ನನಗೆ ಯಾಕೆ ಬೇಕು ಅಂತ ಹಾಗೆಲ್ಲ ಒಂದೇ ಸಮ ದುರ್ಯೋಧನ ಧರ್ಮದ ಮಾತನ್ನಾಡಲಾಗಿ ಧರ್ಮ ಮೂಲ ಸತಾಂ ಕೀರ್ತಿ ಮನುಷ್ಯಾಣಾಂ ಜನಾಧಿಪ ಧರ್ಮಂಚೇವೇಹ ಕೀರ್ತಿಂಚ ಪಾಲಯನ್ ಪ್ರಬ್ರವೀಮ್ಯಹಂ ಧರ್ಮ ಮೂಲ ಸತ್ಪುರುಷರು ಧರ್ಮದಿಂದ ಬಾಳ್ತಾರೆ ಕೀರ್ತಿ ಮನುಷ್ಯಾಣಾಂ ಜನಾಧಿಪ ಧರ್ಮಂಚೈವೇಹೇ ಕೀರ್ತಿಂಚ ಪಾಲಯನ್ನಿ ಆ ಧರ್ಮ ಕೀರ್ತಿಯನ್ನು ಪರಿಪಾಲಿಸಿದ್ರೆ ಹೇಳ್ತಾ ಇದ್ದೇನೆ ಏನು ತಪ್ಪು ಮಾಡಿಲ್ವಲ್ಲ ಏನೋ ಯುದ್ಧ ಮಾಡಬೇಕು ಅನ್ನಿಸ್ತು ನಿಮ್ಮನ್ನೆಲ್ಲ ಚಂಡಾಡಬೇಕು ಅನ್ನಿಸ್ತು ಕಾಡಿಗೆಲ್ಲ ನಿಮ್ಮನ್ನು ತೊಲಗಿಸ್ಬೇಕು ಅನ್ನಿಸ್ತು ಮಾಡೋದೆಲ್ಲ ಮಾಡಿದ್ದೀನಿ ನೀವು ಗೆದ್ದಿದ್ದೀರಿ ನೀವು ತಗೊಂಡು ಹೋಗಿ ರಾಜ್ಯವನ್ನು ಆಳಿ ಧರ್ಮವನ್ನೇ ಹೇಳ್ತಾ ಇದ್ದೇನೆಲ್ಲ ಧರ್ಮ ಎಲ್ಲಿ ಅಂತ ಕೇಳಿದಾಗ ನೋಡಿ ತನಗೆ ತಾನೇ ಧರ್ಮವಂತ ಅನ್ನೋ ರೀತಿಯಲ್ಲಿ ದುರ್ಯೋಧನ ಮಾತನ್ನು ತಿರುಗಿಸುವಾಗ ಯುಧಿಷ್ಠರ ಹೇಳ್ತಾರೆ ಅವನಿಗೆ ದಿಷ್ಟ್ಯಾ ತ್ವಮ ಕ್ಷತ್ರ ಧರ್ಮಂ ಸುಯೋಧನ ನೀನು ಧರ್ಮದ ಮಾತನ್ನಾಡ್ತಾ ಇದ್ದೀಯ ದುರ್ಯೋಧನ ಎಲ್ಲಿಯಾದರೂ ಧರ್ಮದ ಬಗ್ಗೆ ಒಂದು ಮಾತನ್ನಾಡಿದ್ದಾನೆಯೇ ಬೇಷ್ ಬೇಷ್ ದೃಷ್ಟ್ಯಾತೆ ವರ್ತತೆ ಬುದ್ಧಿ ಯುದ್ಧ ಈವ ಮಹಾಭುಜ ಅಂತೂ ಯುದ್ಧಕ್ಕೆ ಮನಸ್ಸು ಮಾಡಿದ್ದೀಯಲ್ಲ ನಾವೆಲ್ಲ ಎಷ್ಟು ಜನ ಇದ್ದೀವಿ ಅಂತ ಹೇಳಿದೆಲ್ಲಪ್ಪ ಒಳ್ಳೆ ಕೆಲಸ ಮಾಡೋಣ ಏಕೈಕೇರತು ಮಾಂ ಯೋ ಯಂ ಯೋಧಯದ್ಧಂ ಯುಧಿಷ್ಠಿರ ಅವನು ಹೇಳಿದ ಅಭಿ ಒಳಗಿದ್ದವನು ದುರ್ಯೋಧನ ನೀವು ಐವರು ಕೂಡಿಕೊಂಡು ನನ್ನೊಬ್ಬನ ಮೇಲೆ ಯುದ್ಧ ಮಾಡುವುದು ತಪ್ಪು ಅದು ಅಧರ್ಮ ಅಹಮೇಕಃ ಪರಿದ್ಯೂನ ವಿರಥ ಹತವಾಹನ ನನಗೆ ಸೈನಿಕರಿಲ್ಲ ಆಯುಧವಿಲ್ಲ ಒಂಟಿಯಾಗಿದ್ದೇನೆ ಆತ್ತಶಸ್ತ್ರೇ ಆಸ್ತಶಸ್ತ್ರೈ ರಥೋಪೇತೈ ಬಹುವೀ ಪರಿವಾರಿತ ನೀವು ಶಸ್ತ್ರ ಹಿಡಿದಿದ್ದೀರಿ ಸೈನ್ಯಗಳಿದೆ ರಥಗಳಿದೆ ಇಷ್ಟು ಜನ ಸೇರಿಕೊಂಡು ಒಬ್ಬನನ್ನು ಕೊಲ್ಲುವುದು ತಪ್ಪು ಆದ್ದರಿಂದ ಧರ್ಮದಲ್ಲಿ ಯುದ್ಧ ಮಾಡ್ತೇವೆ ಅಂತ ಹೇಳಿ ಅಂತ ಕೇಳಿದಾಗ ಓಹೋ ನಿನಗೂ ಧರ್ಮ ಗೊತ್ತಿದೆ ದಿಷ್ಟ್ಯಾ ಶೂರೋಸಿ ಕೌರವ್ಯ ದಿಷ್ಟ್ಯಾ ಜಾನಾಸಿ ಸಂಗರಂ ಒಬ್ಬನ ಜೊತೆಯಲ್ಲಿ ಬಹಳ ಜನ ಯುದ್ಧ ಮಾಡೋದು ತಪ್ಪು ಅಂತ ತಿಳಿಯಿತು ಆದರೆ ನಮ್ಮ ಅಭಿಮನ್ಯುವನ್ನು ಕೊಲ್ಲುವಾಗ ನಿನಗೆ ಅದೆಲ್ಲ ಮರೆತಿತ್ತು ಈಗಲಾದರೂ ಜ್ಞಾಪಕ ಬಂತಲ್ಲ ಎಷ್ಟೊಮೇಕೋನ ಸರ್ವಾನೇ ಸಂಗರೇ ಯೋದ್ಧಮಿಚ್ಛಸಿ ಏಕ ಏಕೇನ ಸಂಗಮ್ಯ ಎತ್ತೇ ಮಾಯುಧ ಆಯ್ತಪ್ಪ ಒಬ್ಬಳ ಜೊತೆಲೆ ಯುದ್ಧ ಮಾಡುವಂತೆ ನಿನಗೇನು ಬೇಕೋ ಆಯುಧ ಅದನ್ನು ನಾವು ಕೊಡ್ತೇವೆ ನೀನೇ ಕೇಳು ನಮ್ಮ ಐವರಲ್ಲಿ ಯಾರನ್ನಾದರೂ ಒಬ್ಬರನ್ನು ಆಯ್ದುಕೊಂಡು ಯುದ್ಧ ಮಾಡು ಹತ್ವೈಕಂ ಭವತೋ ರಾಜ್ಯಂ ಹತೋ ವಾ ಸ್ವರ್ಗಮಾಪ್ನುಹಿ ಐವರು ಪಾಂಡವರಲ್ಲಿ ಒಬ್ಬನನ್ನು ನೀನು ಕೊಂದರು ರಾಜ್ಯವನ್ನು ನಿನಗೆ ಕೊಡ್ತೇವೆ ನೋಡಿ ಮತ್ತೆ ಜೋ ಶುರು ಮಾಡಿದ ಧರ್ಮರಾಜ ಕೃಷ್ಣನ ಕೈಲಿ ಬಯಸ್ಕೊಳ್ತಾನೆ ಇದೆಲ್ಲ ಬಿಟ್ಬಿಟ್ರು ಕನ್ನಡದ ಕವಿಗಳು ಇದನ್ನೆಲ್ಲ ಹೇಳಲಿಲ್ಲ ಮೂಲಕ್ಕೆ ಮೂಲವೇ ಸಾಟಿ ವೇದವ್ಯಾಸರಿಗೆ ಯಾರು ಸರಿ ಸಾಟಿಯಾಗಬಲ್ಲರು ಐವರಲ್ಲಿ ಒಬ್ಬರನ್ನೇನು ಕೊಂದರು ನಾನು ಸೋತೆ ಅಂತ ಒಪ್ಕೊಳ್ತೇನೆ ಮತ್ತೆ ಕಾಡಿಗೆ ಹೋಗ್ತೇನೆ ಅದಕ್ಕೆ ದುರ್ಯೋಧನ ಹೇಳಿದ ಏಕಶ್ಚೇತಿ ಯೋದ್ಧಮ ಆಕ್ರಂದೆ ಶೂರೋದ್ಯ ಮಮ ಧೀಯತಾಂ ಆಯುಧಾನಾಂಚಾಪಿ ವೃತ ತತ್ಸಮ್ಮತೋ ಗದಾ ಏಕಶ್ಚೇತಿ ಕಶ್ಚೇತ್ ಆ ಆಕ್ರಂದೆ ಶೂರೋ ಅದ್ಯ ಮಮ ದೀಯತಾಂ ನಿಮ್ಮಲ್ಲಿ ಯಾರು ನನ್ನ ಜೊತೆಯಲ್ಲಿ ಸಮರ್ಥವಾಗಿ ಯುದ್ಧ ಮಾಡಬಲ್ಲರೋ ಅಂತ ವೀರನನ್ನು ನೀನೇ ಕೊಡು ನನಗೆ ಗದೆ ತುಂಬುವ ಇಷ್ಟವಾದಂಥ ಒಂದು ಆಯುಧ ನನ್ನ ಕೈಯಲ್ಲಿ ಗದೆಯನ್ನು ಕೊಡು ಅಂತ ಹೇಳಲಾಗಿ ಆಮೇಲೆ ನೋಡ್ತಾನೆ ಧರ್ಮರಾಜ ನೀನು ಹೆದರ್ಪುಕ್ಕ ನಕುಲು ಸಹದೇವರು ನನ್ನ ಏಟನ್ನು ತಡೆಯಲಾರರು ಈ ಅರ್ಜುನ ಸ್ವಲ್ಪ ಕಾಲ ನಪುಂಸಕನಾಗಿದ್ದವನು ಭೀಮನೇ ಸರಿ ಎಂಬುದಾಗಿ ಅವನೇ ಆಯ್ಕೊಳ್ತಾನೆ ಕೃಷ್ಣ ಕೇಳ್ತಾನೆ ಅವನೇನಾದರೂ ಏ ಧರ್ಮರಾಜ ನಿನ್ನನ್ನು ಆಯ್ಕೊಂಡಿದ್ದರೇನು ಗತಿಯಾಗ್ತಾ ಇತ್ತು ದೈವ ಅವನು ಬಾಯಲ್ಲಿ ಭೀಮನನ್ನು ಆರಿಸಿತು ಇದಮೇಕಂ ಗದಾ ಭವತು ಅತ್ಯದ್ಭುತಂ ಮಹತಿ ಗದಾಯುದ್ಧ ನಡೀಲಿ ಅದಕ್ಕೆ ಹೇಳಿದ ಯುಧಿಷ್ಠಿರ ಉತ್ತಿಷ್ಟೋತ್ತಿಷ್ಟ ಗಾಂಧಾರೆ ಮಾಂ ಯೋಧಯ ಸುಯೋಧನ ಪುರುಷೋ ಭವ ನನ್ನ ಯುದ್ಧ ಮಾಡು ನಾನೇ ದೊಡ್ಡವನಾಗಿದ್ದೇನೆ ಈ ಮಾತು ನಡೀತು ವಚೋನ ಮಮೃಷೇ ರಾಜನ್ನೇ ಉತ್ತಮ ಅಶ್ವಃ ಕಷಾಮಿವ ಪುರುಷೋಭವಾಂದನಲ್ಲ ಶ್ರೇಷ್ಠವಾದ ಕುದುರೆಗಳಿಗೆ ಚಾವಟಿ ಏಟು ಕೊಟ್ಟರೆ ಸಹಿಸೋದಿಲ್ವಂತ ಸುಮ್ಮನೆ ಮುಟ್ಟಿದ್ರೆ ನಡೆಕೊಳ್ಳುತ್ತೆ ಕತ್ತೆಗೆ ಎಷ್ಟು ಬೇಕಾದ್ರೂ ಹೊಡಿಬೋದು ಕುದುರೆಗೆ ಹೊಡೆದ್ರೆ ಅವಮಾನವಾಗುತ್ತೆ ಪುರುಷೋಭವ ಅಂತ ಹೇಳಿದ್ನಲ್ಲ ಅದ್ಯತೆ ಜೀವಿತಂ ನಾಸ್ತಿ ಯದಿಂದ್ರೋ ಬಿತವಾಶ್ರೀ ಇಂದನೇ ಬಂದು ನೀ ಬದುಕಲಾರೆ ಅಂತ ಧರ್ಮರಾಜ ಒಗ್ಗರಣೆ ಹಾಕಿದರು ನನ್ನ ಯುದ್ಧ ಮಾಡು ಅಂತ ಕೇಳಲಾಗಿ ಅದಕ್ಕೆ ಅವನು ಹೇಳಿದ ಅದ್ವಿಸಾರಮಯೀಂ ಗುರುವೀಂ ಕಾಂಚನಾಂಗದ ಭೂಷಣ ಹೊರಗಡೆ ಬಂದಿದ್ದಾನೆ ಸಭಿತ್ವ ಸ್ತಂಭಿತಂ ತೋಯಂ ಜಲಸ್ತಂಭವಾಗಿತ್ತು ಜಲ ಭೇದಿಸಿದು ಹೊರಗಡೆ ಗದಾಹಸ್ತನಾಗಿ ಬಂದ ತಮ್ಮ ಉತ್ತೀರ್ಣಂತೂ ಸಂಪ್ರೇಕ್ಷ ಸಮಹರ್ಷ್ಯಂತ ಸರ್ವಶಃ ಯುದ್ಧ ಭೂಮಿಯಲ್ಲಿ ಸೇರಿದ್ದವರೆಲ್ಲ ಚಪ್ಪಾಳೆ ಹಾಕ್ತಾರೆ ನಗಾರಿಗಳು ಹೊಡಿತಾ ಇವೆ ಶಂಖವನ್ನು ಊತ್ತಾ ಇದ್ದಾರೆ ಕಹಳೆಯನ್ನು ಭೇದಿಸ್ತಾ ಇದ್ದಾರೆ ಅದನ್ನು ಕೇಳಿ ದುರ್ಯೋಧನ ಅಪಮಾನ ಪಟ್ಟುಕೊಂಡ ನನ್ನನ್ನು ಹೊರಡಿಸಿ ಜೈಕಾರ ಹಾಕ್ತಾ ಇದ್ದಾರೆ ಬೆದರಿಸ್ತಾ ಇದ್ದಾರೆ ಅಂತ ಉದ್ಧತ್ಯ ನಯನೇ ಕ್ರುದ್ಧೋ ದ್ವಿಧಕ್ಷರೀಪ ನೀರು ತೊಟ್ಟಿಗ್ತಾ ಇದೆ ಮೈಯಿಂದ ಸುಟ್ಟು ಬಿಡುವಂಥ ಪಾಂಡವರನ್ನು ನೋಡಿದ ತ್ರಿಶಿಖಾಂ ಭೃಗುಟೀಂ ಕೃತ್ವ ಹುಬ್ಬುಗಳ ಮಧ್ಯದಲ್ಲಿ ಬೆಂಕಿ ಉಂಟಾದಂತೆ ಎರಡು ಕಾರ್ಮೋಡಗಳು ಒಂದಕ್ಕೊಂದಕ್ಕೆ ತಗಲಿದಂತೆ ಪ್ರತ್ಯುವಾಚ ತತಸ್ಥಾನ್ ವೈ ಪಾಂಡವಾನ್ ಸಹ ಕೇಶವಾನ್ ಕೃಷ್ಣನು ಸುಮ್ಮನೆ ಇದ್ದಾನೆ ಧರ್ಮರಾಜನ ಉತ್ತರ ಕೊಟ್ಟಿಲ್ಲ ಉತ್ತರ ಕೊಡೋದು ಮುಂದೆ ದುರ್ಯೋಧನ ಹೇಳಿದ ಅಸ್ಯಾಭಾಸ್ಯ ಫಲಂ ಪ್ರತಿಭೋಕ್ಷತವ ಪಾಂಡವಾ ನನ್ನ ಅಪಹಾಸ್ಯ ಮಾಡ್ತಾ ಇದ್ದೀರಿ ನಾ ಹೊರಗೆ ಬಂದರೆ ತಮಟೆ ಬಡಿತೀರಿ ನಗಾರಿ ಬಡಿತೀರಿ ಅಪಹಾಸ್ಯ ಮಾಡಿದ್ದೀರಿ ಇದರ ಫಲವನ್ನು ಅನುಭವಿಸ್ತೀರಿ ಇಂದ ಅಂದರೆ ಇನ್ನೂ ಯುದ್ಧದಲ್ಲಿ ಗೆಲ್ತೇರಿ ಅಂತ ಅವನಿಗೆ ಯುದ್ಧದಲ್ಲಿ ನಾ ಗೆದ್ದ ಮೇಲೆ ಯಾರ್ಯಾರು ನಗಾರಿ ಬಡಿದಿದ್ದೀರಿ ಒಂದು ಕೈ ನೋಡ್ಕೊಳ್ತೇನೆ ಕಹಳೆ ಊರಿದವರನ್ನು ನೋಡ್ಕೊಳ್ತೇನೆ ಇದು ಭ್ರಷ್ಟ ಚಪಲ ಏಕೈಕೇನ ಚ ಯೂಯಂ ಆಸೀತತ ಯುಧಿಷ್ಠಿರ ಆಯಿತು ಒಬ್ಬೊಬ್ಬರಾಗಿ ಬನ್ನಿ ನನ್ನ ಜೊತೆ ಯುದ್ಧ ಮಾಡಿ ಅದಕ್ಕೆ ಯುಧಿಷ್ಠಿರ ಹೇಳಿದ ಮಾ ತವ ಪ್ರಜ್ಞಾ ಕಥಮೇವಂ ಸುಯೋಧನ ಒಬ್ಬೊಬ್ರು ಯುದ್ಧ ಮಾಡು ತಿರುಗಿ ತಿರುಗಿ ಅದೇ ಮಾತನಾಡ್ತೀಯಲ್ಲೋ ಒಬ್ಬರು ಸತ್ರು ನಾವು ಎಲ್ಲರೂ ಸತ್ತಂತೆ ನಾ ಹೇಳಿದ ಮೇಲೆ ನಿನಗೆ ಭಯ ಐವರೂ ಸೇರಿಕೊಂಡು ಮೋಸದಿಂದ ಕೊಲ್ತೇವೆ ಎಂಬುದಾಗಿ ಯದಾಭಿಮನ್ಯುಂ ಬಹವೋ ಜಗ್ನು ವಿಧಿ ಮಹಾರಥ ಮಹಾರಥರು ಆರು ಜನ ಸೇರಿಕೊಂಡು ಅಭಿಮನ್ಯುವನ್ನು ಹಿಂದಿನಿಂದ ಕೊಂದರಲ್ಲ ಆವಾಗ ಎಲ್ಲಿತ್ತು ಕ್ಷತ್ರ ಧರ್ಮ ಅಂತ ತಿರುಗಿ ಅದನ್ನೆಲ್ಲ ಹೇಳಿಕೊಂಡು ಸರ್ವೋ ವಿಮರ್ಶತೆ ಜಂತು ಕೃಚ್ಛಸ್ತೋ ಧರ್ಮದರ್ಶನಂ ಮನುಷ್ಯರ ಸ್ವಭಾವ ಹೇಗಿದೆ ಕಷ್ಟ ಬಂದಾಗ ನಮಗೆ ಕಷ್ಟ ಬಂದಾಗ ಇನ್ನೊಬ್ಬರ ಕೈಯಲ್ಲಿ ಧರ್ಮ ಧರ್ಮದಲ್ಲಿ ಇರಿ ಅಂತ ಅವ್ರಿಗೆ ಹೇಳುವುದು ಪದಸ್ಥಃ ಪಿಹಿತಂ ದ್ವಾರಂ ಪರಲೋಕಸ್ಯ ಪಶ್ಯತಿ ಅಧಿಕಾರದಲ್ಲಿದ್ದಾಗ ಸ್ವರ್ಗದ್ವಾರವನ್ನು ಮುಚ್ಚಿ ಮನಸ್ಸಿಗೆ ಬಂದಂತೆ ಇಂದ್ರಿಯಾಧೀನಾಗಿ ನಡೆಯುವುದು ಆ ಆಮುಂಚ ಕವಚಂ ವೀರ ಮೂರ್ಧಜಾನ್ ಯಮಯಸ್ವಚ ನೀರು ತೊಟ್ಟಿಗ್ತಾ ಇದೆ ತಲೆ ತೋ ತಲೆಯನ್ನು ಸರಿ ಮಾಡಿಕೋ ಜುಟ್ಟನ್ನು ಗಂಟು ಹಾಕು ಕವಚವನ್ನು ಕೊಡ್ರೋ ಇಮಮೇಕಂ ಚತೆ ಕಾಮಂ ಭೂ ಭೂಯ ವೀರ ದದಾಮ್ಯಹಂ ತಿರುಗಿ ಹೇಳ್ತಾರೆ ಇನ್ನೊಂದು ಇನ್ನೊಂದು ಇನ್ನೊಂದು ಚಾಯ್ಸ್ ಕೊಡ್ತೇನೆ ನಿನಗೆ ನೋಡು ಪಂಚಾನಾಂ ಪಾಂಡವೇಯಾನಾಂ ಏನತ್ವಂ ಯೋದ್ಧುಮಿಚ್ಛಸಿ ನಮ್ಮ ಇವರಲ್ಲಿ ಯಾರು ಬೇಕೋ ನೀನೇ ಆರಿಸಿಕೋ ಇದು ತಿರುಗಿ ಜೂಜಾಟ ಸಹದೇವೇನವ ಯೋಚ್ಯೆ ಭೀಮೇನ ನಕುಲೇನವ ದುರ್ಯೋಧನ ಹೇಳ್ತಾನೆ ಹಾಗಾ ಹಾಗಿದ್ರೆ ನಾ ಸಹದೇವನ ಜೊತೆಯಲ್ಲಿ ಯುದ್ಧ ಮಾಡ್ಬೋದಾಗಿತ್ತು ಭೀಮೇನವ ನಕುಲೇನವ ಭೀಮನ ಜೊತೆ ನಕುಲನ ಜೊತೆಯಲ್ಲಿ ಅಥವಾ ಫಾಲ್ಗುನೇನಾದ್ಯ ತ್ವಯಾವ ಭರತರ್ಷಭ ಇವರಲ್ಲಿ ಯಾರಿಗೂ ನನಗೆ ಯುದ್ಧ ಮಾಡುವ ಶಕ್ತಿ ಇಲ್ಲ ಅಂತ ತಿಳ್ಕೋಬೇಡಿ ಆದರೆ ಗದಾ ಯುದ್ಧೇನ ಮೇ ಕಶ್ಚಿತಿ ಸದೃಶೋಸ್ತೀತಿ ಚಿಂತೆಯೇ ನಾನು ಗದಾಯುದ್ಧವನ್ನೇ ಮಾಡ್ತೇನೆ ಆ ಗದಾಯುದ್ಧದಲ್ಲಿ ನನಗೆ ಸರಿಯಾಗಿರುವವರು ನಿಮ್ಮ ಮೈವರಲ್ಲಿ ಭೀಮನೇ ಆದ್ದರಿಂದ ಭೀಮನೇ ಇರಲಿ ಅಂತ ಅವನ ಬಾಯಲ್ಲೇ ಬಂತು ಅಕಸ್ಮಾತ್ ವಿಧಿ ಹಾಗೆ ಹೇಳಿಸ್ತಾ ಇದ್ರೆ ಏನಾಗ್ತಿತ್ತು ಅಸ್ಮಿನ್ ಮುಹೂರ್ತೆ ಸತ್ಯಂ ವಾ ಮಿಥ್ಯಾ ವೈ ತದ್ಭವಿಷ್ಯತಿ ಗೃಹ್ಣಾತು ಚ ಗದಾಂಯೋ ವೈ ಜ್ಯೋತ್ಸತೇದ್ಯಮಯ ಸಹ ನೀವೇ ಯಾರಾದರೂ ಬನ್ನಿ ಗದಾ ಯುದ್ಧ ಮಾಡುವವರು ನನ್ನ ಜೊತೆಯಲ್ಲಿ ಬನ್ನಿ ಅಂತ ಪಾಂಡವರಿಗೆ ಸವಾಲು ಆಗ್ತಾ ಇದ್ದಾನೆ ಇದು ದ್ವಂದ್ವ ಹೇಗಿದೆ ನೋಡಿ ಇದರಲ್ಲಿ ಏವಂ ದುರ್ಯೋಧನೆ ರಾಜನ್ನಿ ಗರ್ಜಮಾನೇ ಮುಹುರ್ಮುಹು ಅಲ್ಲಿ ಸೊಕ್ಕು ಬಿಡಲಿಲ್ಲ ಯಾರಾದರೂ ಸರಿ ಐವರಲ್ಲಿ ಗದೆ ಹಿಡ್ಕೊಂಡು ಬಂದರು ನನ್ನ ಶಕ್ತಿ ನೋಡಿ ಅಂತ ಕೇಳಿಸಲಾಗಿ ಯುಧಿಷ್ಠರಸ್ಯ ಸಂಕೃದ್ಧೋ ವಾಸುದೇವೋ ಬ್ರವೀದಿದಂ ಧರ್ಮರಾಜ ತಬ್ಬಿಕೊಂಡು ಬೇರೆ ಕಡೆ ಕರ್ಕೊಂಡು ಹೋಗಿ ಶ್ರೀಕೃಷ್ಣ ಅವನು ಹೇಳ್ತಾನೆ ಯಜನಾಮ ಹ್ಯಯಂ ಯುದ್ಧೇವರ ಏ ತ್ವಾಂ ಯುಧಿಷ್ಠಿರ ಕದಾ ಯುದ್ಧದಲ್ಲಿ ಅವನು ನಿನ್ನನ್ನು ಆರಿಸ್ಕೊಂಡ್ರೆ ಏನೋ ಮಾಡ್ತೀಯೇ ಪಾಪಿ ಇಷ್ಟು ದಿವಸ ಮಾಡಿದ ಯುದ್ಧವನ್ನು ಹಾಳು ಮಾಡಿಬಿಟ್ಟೆಲ್ಲ ಅರ್ಜುನಂ ನಕುಲಂಚೈವ ಸಹದೇವ ಮಥಾಪಿವ ಕಿಮಿದಂ ಸಾಹಸಂ ತ್ವಯಾ ವ್ಯಾಹೃತ ಮೀದೃಶಂ ತಿರುಗಿ ತಿರುಗಿ ಚಪಲ ಬುದ್ಧಿ ಹೋಗಲಿಲ್ವಲ್ಲ ನಿನಗೆ ಗೊತ್ತೇನೋ ಏತೇನ ಹಿ ಕೃತ ಯೋಗ್ಯ ವರ್ಷಾಣಿ ಹತ್ರಯೋದಶ ಎಲ್ಲಿ ಪತ್ತೆ ಮಾಡಿದ್ದ ಕೃಷ್ಣ ಈ ಹದಿಮೂರು ವರ್ಷ ಭೀಮನ ಉಕ್ಕಿನ ಪ್ರತಿಮೆಗಳನ್ನು ಮಾಡಿಸಿ ದಿನಂಪ್ರತಿ ವ್ಯಾಯಾಮ ಮಾಡುವ ನೆಪದಲ್ಲಿ ತನ್ನ ಅಂತಃಪುರಕ್ಕೆ ಸೇರಿದ ಒಂದು ದೊಡ್ಡ ಕೊಠಡಿಯಲ್ಲಿ ಗದಾದಂಡದಿಂದ ಉಕ್ಕಿನ ಪ್ರತಿಗಳ ಮೇಲೆ ಎರಗಿ ಒಂದು ಏಟಿಗೆ ಒಂದೇ ಸಲ ಕೊಲ್ಲುವ ಆ ಪರಿಣತಿಯನ್ನು ಪಡ್ಕೊಂಡಿದ್ದಾನೆ ಒಂದು ಏಟ್ಗೆ ಭೀಮನ ಒಂದೇ ಉಕ್ಕಿನ ಪ್ರತಿಮೆಯನ್ನು ಚೂರು ಚೂರು ಮಾಡುವ ಶಕ್ತಿಯನ್ನು ಪಡ್ಕೊಂಡಿದ್ದಾನೆ ನೀವು ಕಾಡಿಗೆ ಹೋದ್ರಿ ಆ ಕಾಡಿ ಕಾಡಿಗೆ ಹೋಗಿ ವನವಾಸ ಅಜ್ಞಾತವಾಸ ಮುಗಿಸುವಷ್ಟರಲ್ಲಿ ಏತೇನ ಹಿ ಕೃತ ಯೋಗ್ಯ ವರ್ಷಾಣಿ ತ್ರಯೋದಶ ಈ ಹದಿಮೂರು ವರ್ಷ ಆಯಸೇ ಪುರುಷೇ ರಾಜನ್ನಿ ಭೀಮಸೇನ ಜಿಗಾಂಸಯ ಅಂಥ ಏಟು ಒಂದು ನಿನ್ನ ಮೇಲೆ ಬಿದ್ದರೆ ಏನು ಗತಿ ಅರ್ಜುನ್ ಮೇಲೆ ಬಿದ್ದರೆ ಏನು ಗತಿ ನೋಡಿ ಮುಂದೆ ಭೀಮಸೇನನ ಪ್ರತಿಮೆಯನ್ನು ಕೃಷ್ಣ ತಳ್ಳದೇ ಇದ್ದರೆ ಧೃತರಾಷ್ಟ್ರ ನಿಜವಾದ ಭೀಮನೇ ತಬ್ಬಿದ್ರೆ ಏನಾಗ್ತಿತ್ತು ಅದಕ್ಕೆ ಪೀಠಿಕೆ ಇಲ್ಲಿದೆ ಕಣ್ಣು ಬಿಟ್ಟು ಬಿಟ್ವೀನ್ ದ ಲೈನ್ಸ್ ನೋಡಬೇಕು ಎಲ್ಲಿ ಪತ್ತೆ ಮಾಡಿದ್ದ ಕೃಷ್ಣ ಗೂಡುಶಾರು ಯಾರು ಬಂದು ಹೇಳಿದರು ವಿದ್ರ ಹೇಳಿರಬೇಕು ಅಂತಃಪುರದಲ್ಲಿ ಹೀಗೆ ಮಾಡ್ತಾ ಇದ್ದಾನೆ ಪಾಪಿ ಅಂತ ತದಿದಂ ಆರಬ್ಧಂ ಅಂತೂ ನಿನ್ನ ಜೋಜು ಬುದ್ಧಿ ಬೀಳಲಿಲ್ಲ ಧರ್ಮರಾಜ ನೀನು ವಿಷಮಂ ಶಕುನೇಶ್ಚೈವ ತವ ಚೈವ ವಿಷಾಂಪತೆ ವಿಷಮಸ್ಥಿತಿ ಶಕುನಿಗೂ ನಿನಗೂ ಏನು ವ್ಯತ್ಯಾಸ ಇಲ್ಲ ಕೊನೆ ತನಕ ಅವನು ಜೋಜು ಜೋಜು ಅಂತ ಹೇಳ್ಕೊಂಡೆ ಸತ್ತ ನೀನು ಜೋಜು ಮಾಡ್ತಾ ಇದ್ದೀಯೇ ಅಂತೂ ಲೋಕ ಹೇಳೋದು ನಿಜ ನೂ ನಮ್ಮ ರಾಜ್ಯ ಭಾಗೇಶ ಪಾಂಡೋ ಕುಂತ್ಯಾಶ್ಚ ಸಂತತಿ ಅಂತೂ ಇಂತೂ ಕುಂತಿ ಮಕ್ಕಳಿಗೆ ರಾಜ್ಯ ಇಲ್ಲ ಅಂತ ಕನ್ನಡದಲ್ಲಿ ಮಾಡಿದ ಗಾದೆ ಸರಿ ಹೋಯಿತು ಅತ್ಯಂತ ವನವಾಸಾಯ ಸೃಷ್ಟ ಯವಾ ಪುನಃ ನೀವು ಹುಟ್ಟಿದ್ದೇ ವನವಾಸಕ್ಕೆ ಭಿಕ್ಷಾಚರಣೆಗೆ ಅಂತ ಕೇಳುತ್ತೆ ಏನು ಇನ್ನೂ ಹೀಗೆ ಹೇಳ್ತಿದ್ದೀಯಲ್ಲ ಅಂತ ಪಕ್ಕದಲ್ಲೇ ಕರ್ಕೊಂಡು ಹೋಗಿ ಧರ್ಮರಾಜನ ಕೃಷ್ಣ ಹೇಳ್ತಾ ಇದ್ದಾನೆ ಈ ಕಡೆಯಲ್ಲಿ ಭೀಮಸೇನ ಕಾಶ ಕಟ್ಟಿಕೊಂಡು ಗದಾದಂಡವನ್ನು ಎತ್ತುಕೊಂಡ ಈಗ ಯುದ್ಧ ಪ್ರಾರಂಭವಾಯಿತು ಯುದ್ಧ ಪ್ರಾರಂಭವಾಗುವಾಗ ಭೀಮಸೇನ ಅನೇಕ ಛೇಡಿಕೆಯ ಮಾತುಗಳನ್ನು ಹೇಳ್ತಾನೆ ರಾಜ್ಞಾಪಿ ಧೃತರಾಷ್ಟ್ರೇಣ ತ್ವಯಾಚಾಸ್ಮಾತು ಯತ್ಕೃತಂ ನೀನು ನಿಮ್ಮಪ್ಪ ಇಲ್ಲಿಯವರೆಗೆ ಏನೇನು ಮಾಡಿದ್ರಿ ನಮಗೆ ಅನ್ಯಾಯವನ್ನು ಒಟ್ಟಿಗೆ ತೀರಿಸುವ ಕಾಲ ಬಂದಿದೆ ಸ್ಮರತ ದುಷ್ಕೃತ ಕರ್ಮ ಯದ್ ಭೂತಂ ವಾರಣಾವತೆ ವಾರಣಾವತಿ ಸುಡಬೇಕು ಅಂತ ಮಾಡಿದ್ರಲ್ಲ ದ್ರೌಪದಿಯರು ಪರಿಕ್ಲೇಶ ಮಾಡಿದ್ರಲ್ಲ ದ್ಯೂತರ್ ನ್ಯಾಯ ಮಾಡಿದ್ರಲ್ಲ ಅಂತ ಏನು ಒಂದೇ ಒಂದರ ಮೇಲೆ ಗಾಂಗೆಯೋ ಭರತಶ್ರೇಷ್ಠ ನಿನಗೋಸ್ಕರವಾಗಿ ಭೀಷ್ಮನನ್ನು ಸಾಯಿಸಿದ್ರಿ ಕರ್ಣನ ಕೊಲಿಸಿದ್ರಿ ದ್ರೋಣನನ್ನು ಕೊಲಿಸಿದ್ರಿ ತಾ ಪಾಪೋ ದ್ರೌಪದ್ಯಾಹ ಕ್ಲೇಶ ಕೃತಃ ಬಾಗಲ್ ಕಾಯೋನ ಕೈಯಲ್ಲಿ ದ್ರೌಪದಿಯನ್ನು ಅವಮಾನ ಮಾಡಿಸಿದ್ರಿ ಅವಶಿಷ್ಟ ಸ್ತೋಮಯ ವೈಕಃ ನೀನೊಬ್ಬನೇ ಉಳಿದಿದ್ದೀಯೇ ಬಾ ಇಲ್ಲಿ ಅಂಥೇಳಿ ಗದಾಯುದ್ಧ ಆರಂಭವಾಯಿತು ಮೂಲದಲ್ಲಿ ವರ್ಣಿಸಿರುವ ಹಾಗೆ ಗದಾಯುದ್ಧ ಬೇರೆ ಎಲ್ಲ ವರ್ಣೆ ಆಗಿಲ್ಲ ಉಪವಿಷ್ಟೇಷು ಸರ್ವೇಶು ಅಲ್ಲೇನು ಕುರ್ಚಿ ಇಲ್ಲ ಸ್ಟೇಡಿಯಂ ಇಲ್ಲ ಏನೂ ಇಲ್ಲ ದೊಡ್ಡ ದೊಡ್ಡ ಮರಗಳಿದ್ದವು ಆ ವೈಶಂಪಾಯನ ಸರೋವರ ನಾಲ್ಕು ಕಡೆಯಲ್ಲಿ ಹೇಗೆ ಕಾಣಿಸ್ತಾ ಇತ್ತು ಅಂದರೆ ಚತುರ್ಮುಖ ಬ್ರಹ್ಮನ ನಾಲ್ಕು ಮುಖಗಳಂತೆ ಕಾಣಿಸ್ತಾ ಇತ್ತು ಅಂತ ವರ್ಣಿಸಿದ್ದಾನೆ ಕುಮಾರವ್ಯಾಸ ಒಂದು ಕಡೆಯಲ್ಲಿ ಸಮಸ್ಥಳ ಒಂದು ಕಡೆಯಲ್ಲಿ ಇತ್ತು ಇನ್ನೊಂದು ಕಡೆಯಲ್ಲಿ ಬೆಟ್ಟ ಮತ್ತೊಂದು ಕಡೆಯಲ್ಲಿ ದುರ್ಗಮವಾದಂತಹ ದೊಡ್ಡ ದೊಡ್ಡ ಮರಗಳು ಇಪ್ಪತ್ತು ಸಾವಿರ ಸೈನ್ಯ ಎಲ್ಲ ಕೂತ್ಕೊಂಡು ನೋಡ್ತಾ ಇದೆ ಗದಾಯುದ್ಧವನ್ನು ಒಂದು ಸಲ ಭೀಮನಿಗೆ ಏಟು ಬೀಳುವುದು ಒಂದು ಸಲ ದುರ್ಯೋಧನಿಗೆ ಏಟು ಬೀಳುವುದು ಅವತ್ತು ಬಲರಾಮ ಬೇರೆ ಬಂದು ಸೇರಿದ್ದಾನೆ ತೀರ್ಥಯಾತ್ರೆ ಹೊರಟಿದ್ದವನು ಪುಷ್ಯದಿಂದ ಎರಡು ಸಲ ಎಣಿಸಿದರೆ ಶ್ರವಣಕ್ಕೆ ನಲವತ್ತೆರಡು ದಿವಸವಾಗುತ್ತೆ ಎರಡು ತಿಥಿ ಹೆಚ್ಚು ಕಮ್ಮಿ ಅಹಾನ್ಯದ್ಯ ನಲವತ್ತೆರಡು ದಿವಸ ತೀರ್ಥಯಾತ್ರೆ ಹೋಗಿದ್ದ ಬಲಭದ್ರ ದ್ವೇಷಮೇ ನಿಸೃತಸ್ಯ ವೈ ಪುಷ್ಯೇಣ ಸಂಪ್ರಯಾತೋಸ್ಮಿ ಶ್ರವಣೇ ಪುನರಾಗತಃ ನಾವು ಹೊರಟದ್ದು ಪುಷ್ಯದಲ್ಲಿ ಇವತ್ತು ಶ್ರವಣ ನಕ್ಷತ್ರ ಇದೋ ಬಂದಿದ್ದೇನೆ ಅಂತ ಏನಯ್ಯ ನಡೀತಾ ಇದೆ ಕೃಷ್ಣ ಇದು ಏನು ಮಾಡಿಬಿಟ್ಟೆ ನೀನು ಅಂತೂ ನನ್ನ ಶಿಷ್ಯನಿಗೆ ನಿನ್ನ ಶಿಷ್ಯನಿಗೆ ಜಗಳ ತಂದಿಕ್ಬಿಟ್ಟಿಯಲ್ಲ ಕೃಷ್ಣ ಹೇಳ್ದ ನಿನ್ನ ಶಿಷ್ಯ ನನ್ನ ಶಿಷ್ಯ ಅಂತ ಇಲ್ಲ ಇಬ್ಬರಿಗೂ ನೀನೇ ಪಾಠ ಹೇಳಿದ್ದವನು ನೋಡಾಗೋದಾಯಿತು ಅವರವ್ರ ತಪ್ಪಿಗೆ ಅವರವ್ರು ಏನು ಮಾಡ್ತಾರೆಯೋ ವಿಧಿ ಯುದ್ಧವನ್ನು ಮಾಡಿದೆ ಶಾಂತವಾಗಿ ಕೂತ್ಕೊಂಡು ನೋಡು ಬಲರಾಮನಿಗೆ ಈಗ ಅಂಪೈರ್ ಕೆಲಸ ಬಂತು ಗದಾ ಯುದ್ಧದಲ್ಲಿ ನಾಭಿಯಿಂದ ಮೇಲಕ್ಕೆ ಹೊಡೆಯಬೇಕೇ ಹೊರತು ತೊಡೆಗಿಡೆ ಕೈ ಕಾಲು ಜಂಘ ಕಾಲು ಪಾದ ದಮ್ಮುಟ್ಟತಕ್ಕದ್ದಲ್ಲ ಅದಕ್ಕೂ ಒಂದು ನಿಯಮವಿತ್ತು ಇದು ಯುದ್ಧ ನಡೆಯಿತು ಆದರೆ ಮಧ್ಯದ ಯಾರು ಗೆಲ್ತಾರೆ ಅಂತ ಯಾರಿಗೂ ಹೇಳೋಕೆ ಬರ್ತಿರ್ಲಿಲ್ಲ ಅರ್ಜುನ ಕೇಳಿಬಿಟ್ಟ ಅಥ ಬ್ರವೀದರ್ಜುನಸ್ತು ವಾಸುದೇವಂ ಯಶಸ್ವಿನಂ ಕೃಷ್ಣ ಇವರಿಬ್ಬರಲ್ಲಿ ಯಾರಿಗೆ ಹೆಚ್ಚು ಶಕ್ತಿ ಇದೆ ಯಾರು ಗೆಲ್ಲುವ ಸಂದರ್ಭವಿದೆ ಚುನಾವಣೆ ಬಂತು ಅಂದರೆ ಪೂರ್ವ ಸಮೀಕ್ಷೆ ಅಂತ ಮಾಡುವಂತೆ ಯಾರು ಗೆಲ್ಲಬಹುದು ಅಂದರೆ ಅದಕ್ಕೆ ಕೃಷ್ಣ ಹೇಳಿದ ಉಪದೇಶೋ ಅನಯೋಸ್ತುಲ್ಯ ಇಬ್ಬರಿಗೂ ಒಂದೇ ರೀತಿ ವಿದ್ಯೆ ಉಪದೇಶವಾಗಿದೆ ಭೀಮಸ್ತು ಬಲವತ್ತರ ಭೀಮನಲ್ಲಿ ಪರಾಕ್ರಮವಿದೆ ಗಟ್ಟಿಯಾಗಿದ್ದಾನೆ ದುರ್ಯೋಧನ ಇವನಿಗೆ ಏನು ಸಮ ಇಲ್ಲ ಆದರೆ ದುರ್ಯೋಧನಿರು ಮೋಸವಿದ್ಯೆ ಇದು ಭೀಮನಲ್ಲಿಲ್ಲ ಮೋಸವನ್ನು ಅವಲಂಬಿಸಿದರೆ ಭೀಮಾಶಯೋದು ಖಂಡಿತ ಆದರೆ ಭೀಮನು ತನ್ನ ಪ್ರತಿಜ್ಞೆಯನ್ನು ಸ್ಮರಿಸಿಕೊಂಡರೆ ದುರ್ಯೋಧನ ಸಾಯ್ತಾನೆ ಎನ್ನುವ ಮಾತು ಕೇಳಿ ಈ ಕಡೆ ತಿರುಗಿ ನೋಡಿದ ಭೀಮಸೇನ ಪ್ರತಿಜ್ಞೆ ನೆನಪಾಯಿತು ಸಮಯದಲ್ಲಿ ಪ್ರತಿಜ್ಞೆನೇ ಮರೆತು ಹೋಗಿಬಿಟ್ಟಿತ್ತು ಪ್ರತಿಜ್ಞಾತಂಚ ಭೀಮೇನ ಅಲ್ಲಿಂದಾಚೆಗೆ ಇವನ್ ಹ್ಯಾಕ್ ಕೊಲ್ಲುವುದು ಅಂತ ಕೇಳಿದಾಗ ಪ್ರೇಕ್ಷತೋ ಭೀಮಸೇನಸ್ಸ ಸವ್ಯಮೂರು ಮತಾಡಯತೆ ಆ ಯುದ್ಧದಲ್ಲಿ ಪರಸ್ಪರ ಹೊಡೆದಾಟ ಮಾಡುವಾಗ ಭೀಮನಿಂದ ದುರ್ಯೋಧನಿಗೆ ಮರಣಾಂತಿಕವಾದ ಒಂದು ಪೆಟ್ಟು ಬಿದ್ದು ಕೂಡಲೇ ಶ್ರೀಕೃಷ್ಣ ತನ್ನ ಬಲತೊಡೆಯನ್ನು ಗಟ್ಟಿಯಾಗಿ ತಟ್ಟಿ ಭೇಷ್ ವಹವಾ ಭೀಮ ಎಂಬುದಾಗಿ ತೊಡೆ ತಟ್ಟಿದ ಕೂಡಲೇ ಭೀಮನಿಗೆ ಅರ್ಥವಾಯಿತು ತೊಡೆಯನ್ನು ಮುರುಸಾಯಿಸ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದೆಲ್ಲ ಅದನ್ನು ಮುಗಿಸುವಂದಾಗ ಅಂಥದೊಂದನ್ನು ಮಾಡಿದ್ದಾಗ ಅದಕ್ಕೆ ಪೂರ್ವ ಕ್ಷಣದಲ್ಲಿ ಕೆಳಗೆ ಬೀಳುವ ಮುಂಚೆ ದುರ್ಯೋಧನ ನಾಭಿಗೆ ತೋರಿ ಗದೇ ದಂಡವನ್ನು ಭೀಮನ ನಾಭಿಗೆ ತೋರಿಸಿ ತೊಡೆಗೆ ಗುರಿ ಇಟ್ಟು ಹೊಡೆಯೋ ಪ್ರಯತ್ನ ಮಾಡಿದಾಗ ಭೀಮ ಅಕಸ್ಮಾತ್ ಆಕಾಶಕ್ಕೆ ಜಿಗಿದದ್ದೆಂದು ಬದುಕೊಂಡ ಅದನ್ನೇ ತಿರುಗಿ ಕೊಡ್ತಾನೆ ಭೀಮಸೇನ ನಾಭಿಗೆ ತೋರಿ ಅವರ ಜಿಗಿದ ರಭಸದಲ್ಲಿ ಏನಾಯಿತು ದುರ್ಯೋಧನ ಅವನ ಭೂಮಿ ಮೇಲೆ ನಿಂತಿದ್ದರೆ ನಾಭಿಗೆಟ್ಟು ಬೀಳ್ತಿತ್ತು ಇವನು ಜಿಗಿದದ್ದು ಕೋತಿ ಜಿಗಿದ ಹಾಗೆ ಭೀಮ ಗುರಿ ಇಟ್ಟಿದ್ದ ನಾಭಿಗೆ ಎರಡು ತೊಡೆಗಳಿಗೂ ಸೇರಿ ಜಜ್ಜುವಂತೆ ಏಟು ಬಿದ್ದು ಬಿಡಿತು ಹಾ ಅಂತ ರಕ್ತ ಕಾರಿಕೊಂಡು ದುರ್ಯೋಧನ ಕೆಳಗೆ ಬಿದ್ದ ಊರು ಭಂಗವಾಯಿತು ಇವು ದುರ್ಯೋಧನ ನಾಶ ಇದನ್ನು ನೋಡಿದ ಕೂಡಲೇ ಅನ್ಯಾಯ ಅಂತ ಬಲರಾಮ ಇಬ್ರಿಗೂ ಹೇಳಿದ್ದೇನೆ ಇದು ಗದಾ ಯುದ್ಧ ಈಗ ಮಾಡ್ತಕ್ಕದ್ದಲ್ಲ ಊರುಭ್ಯಾಂ ಪ್ರಾಹಿಣೋ ದ್ರಾಜನ್ನೇ ಗದಾ ವೇಗೇನ ಪಾಂಡವ ಶ್ರುತ್ಯ ವಂಚಯಿತೋ ರಾಜನ್ನೇ ಪುನರೇವ ಉತ್ಪತಿಷ್ಯತಃ ಅದನ್ನೇ ಅಕಸ್ಮಾತ್ ಭೀಮ ಆ ಏಟನ್ನು ತಿಂದಿದ್ರೆ ಹಿಂದಿನ ಕ್ಷಣದಲ್ಲಿ ದುರ್ಯೋಧನ ಕೊಟ್ಟಿದ್ದನ್ನು ಭೀಮ ತಿಂದು ತೊಡೆ ಮುರಿದು ಕೆಳಗೆ ಬಿದ್ದಿದ್ರೆ ಬಲರಾಮ ಹೇಳಿ ಅಳಿತಿದ್ನೋ ಇಲ್ಲೋ ಗೊತ್ತಾಗಲಿಲ್ಲ ಅದೇ ಟ್ರಿಕ್ಕನ್ನು ವಾಪಸ್ ಕೊಟ್ಟಿದ್ದಾನೆ ಭೀಮಸೇನ ತೊಡೆಗಳು ಎರಡು ತೊಡೆಗಳಿಗೂ ಸೇರಿದಂತೆ ಇನ್ನೆಂದೆಂದೂ ಮೇಲಕ್ಕೆದ್ದಿರಬಾರದು ಬರೀ ಚರ್ಮ ಮಾತ್ರ ಅಂಟುಕೊಂಡಿತ್ತು ಅಷ್ಟು ಬಲವಾದ ಏಟು ವಜ್ರ ಇದು ಏಟು ಪುಡುಪುಡಿಯಾಗಿ ಹೋಯಿತು ಮೂಳೆ ಕೆಳಗೆ ಬಿದ್ದಿದ್ದಾನೆ ಕೆಳಗೆ ಬಿದ್ದರೆ ಅವನಿಗೆ ದುಃಖ ಆಡಗಲಿಲ್ಲ ತಲೆಯನ್ನು ಝಾಡಿಸಿ ಓದಿದ್ದಾನೆ ದುರ್ಯೋಧನ ತಲೆ ಕಿರೀಟ ಹೋಗಿ ಎಲ್ಲಿಯೋ ದೂರ ಬಿತ್ತು ಧರ್ಮರಾಜನಿಗೆ ಆಘಾತವಾಯಿತು ಅಲ್ಲ ಹೊಡೆದು ಕೆಳಗಂತೂ ಸಾಯಿಸಿದ್ದಾಯಿತು ಆ ಕಿರೀಟ ಯಾತಕ್ಕೆ ನೀನು ಮುಟ್ಟೋಕೆ ಹೋದೆ ಯಾತಕ್ಕೆ ಹೋದೆ ಅವನನ್ನು ಅಂತ ಕೇಳಿದ್ರೆ ಇಲ್ಲ ಇಲ್ಲ ಕಿರೀಟಕ್ಕೆ ಅಪಮಾನ ಆಗಬಾರ್ದು ಅವನು ಕೆಳಗೆ ಬಿದ್ದಾಗ ಕಿರೀಟಕ್ಕೆ ಅಪಮಾನವಾಗಬಾರ್ದು ದೂರ ಇರಲಿ ಇವನಿಂದ ದುಷ್ಟನಿಂದ ಅಂತ ಮರ್ಯಾದೆ ಮಾಡಿದ್ದೇನೆ ಅಂತ ಮೇಲೆ ಬಾಯಲ್ಲಿ ಮೂಗಲ್ಲಿ ರಕ್ತ ಸುರಿತಾ ಇದೆ ಯಾರಾದರೂ ನೋಡಿದರೆ ಬೇರೆಯವರು ಇದು ದುರ್ಯೋಧನನ ಮುಖ ಅಂತ ಗೊತ್ತಿರಬಾರ್ದಾಗಿತ್ತು ದವಡೆ ಹಲ್ಲುಗಳೆಲ್ಲ ಹೋಗ್ಬಿಟ್ಟಿದ್ವು ಕಣ್ಣೆಲ್ಲ ಹೊರಗೆ ಕಾಣಿಸ್ತಾ ಇತ್ತು ನೆತ್ತಿ ಪುಡಿಪುಡಿಯಾಗಿತ್ತು ಕಿವಿಗಳಲ್ಲಿ ರಕ್ತ ಸೋರ್ತಾ ಇತ್ತು ಬಾಯಲ್ಲಿ ರಕ್ತ ಸೋರ್ತಾ ದವಡೆ ಹಲ್ಲುಗಳೇ ಇಲ್ಲ ಆ ಹೊತ್ತಿನಲ್ಲಿಯೂ ಧರ್ಮರಾಜನನ್ನು ಕೃಷ್ಣನನ್ನು ಭೀಮನನ್ನು ಅವನು ಹಂಗಿಸ್ತಾನೆ ನನ್ನ ತಲೆ ಮೇಲೆ ಅವನೇನು ಕಾಲಿಟ್ಟಿದ್ದು ನನಗೇನು ಕೆಟ್ಟದ್ದಂತ ಅನ್ನಿಸ್ಲಿಲ್ಲ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ನನ್ನ ತಲೆ ಮೇಲೆ ಕಾಗೆ ಹದ್ದುಗಳು ಕೂತ್ಕೊಳ್ತೇವೆ ಹೆಣದ ಮೇಲೆ ಬದುಕಿರುವಾಗಲೇ ಒಂದು ಕಾಗೆ ಕೂತ್ಕೊಳ್ತು ಅಂತ ತಿಳ್ಕೊಳ್ತೇನೆ ಅಂತ ಭೀಮನನ್ನು ಆ ಹೊತ್ತಿನಲ್ಲಿಯೂ ಹಂಗಿಸುವುದನ್ನು ಬಿಡಲಿಲ್ಲ ದುಷ್ಟಬುದ್ಧಿ ಆಮೇಲೆ ಕೃಷ್ಣನನ್ನು ನೋಡಿ ಹೇಳ್ತಾನೆ ಲೈ ನೀ ಮಾಡಿದ ಚೇಷ್ಟೆ ನಾನು ನೋಡ ನೋಡಲಿಲ್ಲ ಅಂತ ತಿಳ್ಕೊಂಡ್ಯಾ ನೀ ತೊಡೆ ತಟ್ಟಿ ಅವನಿಗೆ ಪ್ರತಿಜ್ಞೆ ಜ್ಞಾಪಕ ಮಾಡಿದ್ದೀಯೇ ನನ್ನನ್ನು ಕೊಂದವನು ನೀನೇ ಹೊರತು ಈ ಭೀಮನಲ್ಲ ಇದು ಊರು ಭಂಗ ನಾಟಕದಲ್ಲಿ ಭಾಸಕವಿ ಏನೇಂದ್ರಸ್ಯ ಸಪಾರಜಾತತರು ಮಾನೇನ ತುಲ್ಯಂ ಹೃತೋ ದಿವ್ಯಂ ವರ್ಷ ವರ್ಷಸಹಸ್ರಮರ್ಣವ ಜಲೇ ಸುಪ್ತಶ್ಚಯೋ ಲೀಲಯ ಏನೇಂದ್ರ ಸ ಪಾರಿಜಾತಕತರು ಯಾವನು ಇಂದ್ರನ ಪಾರಿಜಾತ ವೃಕ್ಷವನ್ನು ಮಾನೇನ ತುಲ್ಯಂ ಹೃತೋ ಇಂದ್ರನ ಮಾನವನ್ನು ಪಾರಿಜಾತವನ್ನು ಯಾವನು ಅಪಹಾರ ಮಾಡಿಕೊಂಡು ಬಂದನು ಯಾವನು ದಿವ್ಯಂ ವರ್ಷ ಸಹಸ್ರಂ ಅರ್ಣವ ಜಲೆ ಸುಪ್ತಶ್ಚಯೋ ಲೀಲಯ ಬಾಲಕೃಷ್ಣನ ರೂಪದಲ್ಲಿ ಯಾವನು ಸಮುದ್ರದಲ್ಲಿ ಸಾವಿರ ಸಾವಿರ ವರ್ಷ ಮಲಗುತ್ತಾನೆಯೋ ಅಂತ ಭಗವಂತ ತೀವ್ರಾಂ ಭೀಮಗದಾಂ ಪ್ರವಿಶ್ಯ ಸಹಸ ಆ ಕೃಷ್ಣನೇ ಭೀಮನ ಗದೆಯಲ್ಲಿ ಹೊಕ್ಕು ನಿರ್ವ್ಯಾಜ ಯುದ್ಧ ಪ್ರಿಯ ಯಾರ ಕಡೆ ಇರೋದಿಲ್ಲ ಅಂತ ಕಪಟ ನಾಟಕ ಮಾಡಿ ಯುದ್ಧ ಪ್ರಿಯನಾಗಿ ತೇನಾಹಂ ಜಗತಃ ಪ್ರಿಯೇಣ ಹರಿಣ ಮೃತ್ಯೋಹೋ ಮೃತಿಗ್ರಾಹಿತ ಗದೇಲಿ ಕೂತಿದ್ದವನು ಕೃಷ್ಣ ನನ್ನನ್ನು ಕೊಂದವನು ಕೃಷ್ಣ ಛೀ ಈ ಭೀಮ ಅಲ್ಲ ಎಂಬುದಾಗಿ ಕೊನೆಯಲ್ಲಿಯೂ ಜಂಭದ ಮಾತುಗಳನ್ನಾಡ್ತಾನೆ ಅದಾದ ಮೇಲೆ ಬಲರಾಮನಿಗೆ ಕೃಷ್ಣನಿಗೆ ಜಗಳವಾಯಿತು ನಾವು ಊರಲ್ಲಿಲ್ಲ ಅಂತ ತಿಳ್ಕೊಂಡು ನನ್ನ ಶಿಷ್ಯನನ್ನು ಮೋಸದಿಂದ ಕೊಲಿಸಿದ್ದೀಯೇ ನಿನ್ನಿಂದ ಎಷ್ಟೆಲ್ಲ ಆಯಿತು ಆಶ್ರಿತಸ್ಯತು ದೌರ್ಬಲ್ಯಾತಿ ಆಶ್ರಯ ಪರಿವರ್ಸತೆ ಆಶ್ರಿತಸ್ಯತು ದೌರ್ಬಲ್ಯಾತಿ ನನ್ನನ್ನು ಆಶ್ರಯ ಮಾಡಿದ್ದವನು ದುರ್ಯೋಧನ ಅವನು ದುರ್ಬಲನಾಗಿದ್ದಾನೆ ಅಂತ ತಿಳ್ಕೊಂಡು ಆಶ್ರಯವಾಗಿದ್ದ ನೀನು ಪಾಂಡವರಿಗೆ ಈ ಕೌರವನನ್ನು ಕೊಲಿಸಿದ್ದೀಯೇ ತಥೋ ಲಾಂಗುಲ ಮುದ್ಯಮ್ಯ ಭೀಮಂ ಅಭ್ಯದ್ರವದ್ ಬಲಿ ಎಲ್ಲೋ ಭೀಮ ನನ್ನ ಶಿಷ್ಯನನ್ನು ಕೊಂದದ್ದು ಗೆದ್ದದ್ದು ದೊಡ್ಡದಲ್ಲ ನೀನೀಗ ವೀರನಾಗಿದ್ದರೆ ನನ್ನ ಜೊತೆ ಯುದ್ಧ ಮಾಡು ಎಂಬುದಾಗಿ ನೀಲಾಂಬರ ಕಚ್ಚೆ ಎತ್ತಿ ಕಟ್ಟಿ ನೇಗಿಲನ್ನು ಕೈಯಲ್ಲಿ ತಗೊಂಡ ಭೀಮನನ್ನು ಸವಾಲು ಕರೆದ ಬಾಯಿಲಿ ನನ್ನ ಜೊತೆ ಯುದ್ಧ ಮಾಡು ಅಂತ ಹೇಳಿದಾಗ ಎಲ್ಲೋ ಹೋಗಿ ಎಲ್ಲೋ ಶುರುವಾಯ್ತಲ್ಲ ಇದು ಮಹಾಭಾರತ ಯುದ್ಧವೆಲ್ಲ ಮುಗಿಯಿತು ಯಾದವೇಂದ್ರನಾಥ ಬಲರಾಮನಿಗೂ ಭೀಮನಿಗೂ ಯಾತಕ್ಕೆ ಯುದ್ಧ ಎಂಬುದಾಗಿ ಉಪಾಯಗಾರನಾದ ಕೃಷ್ಣ ಬಲರಾಮನ್ ತಬ್ಬಿಕೊಂಡು ಅಣ್ಣ ಅಣ್ಣ ಸ್ವಲ್ಪ ತಾಳಿಲ್ಲಿ ಬಾಯಿಲ್ಲಿ ಅಂತ ಹೊರಗಡೆ ಕರ್ಕೊಂಡು ಹೋದ ಈ ದುರ್ಯೋಧನನು ಭೀಮನು ಏನಾಗಬೇಕು ಅವ್ರೊಬ್ಬರಿಗೆ ಅಂತ ಕೇಳಿದ ಜಾತಕ್ಕೆ ಏನೋದು ಅರ್ಥವಾಗಲಿಲ್ಲ ಬಲರಾಮನಿಗೆ ಅವರವರು ದಾಯಾದಿಗಳು ಸರಿ ದಾಯಾದಿಗಳ ಜಗಳದಲ್ಲಿ ಹಿಂದೆ ಮುಂದೆ ಏನಾಯಿತು ಅವರು ರಾಜ್ಯ ಕದ್ದಿದ್ರು ದ್ರೌಪದಿಗೆ ಅವಮಾನ ಮಾಡಿದರು ಕಾಡಿಗೆ ಕಳಿಸಿದ್ರು ಭೀಮಾ ಪ್ರತಿಜ್ಞೆ ಮಾಡಿರಲಿಲ್ಲವೇ ಹೌದು ಮಾಡಿರ್ಬೋದು ಪ್ರತಿಜ್ಞೆ ತೀರಿಸಿಕೊಳ್ಳುವುದು ಕ್ಷತ್ರಿಯರ ಕರ್ತವ್ಯವಲ್ಲವೇ ಹೌದು ನಾನೆಲ್ಲಿಲ್ಲ ಅಂದೆ ಅದರಂತಲ್ಲಿ ಅವರು ಭೀಮಾ ತೊಡೆ ಮುರಿದಿದ್ದು ಹೌದು ಹೌದು ಅಂದಮೇಲೆ ಸಿಕ್ಕಿಬಿದ್ದ ಬಲಭದ್ರ ಹಾಗಿದ್ರೆ ನಾ ಭೀಂದೆ ಕಳಕ್ಕೆ ಹೊಡೆದು ತಪ್ಪು ಅಂತ ಹೇಳಿದಲ್ಲ ಹೌದು ಹೇಳಿದೆ ಭೀಮ ಮಾಡೋದ್ರ ಬದಲು ದುರ್ಯೋಧನ ಮಾಡಿದರೆ ಏನು ಹೇಳ್ತಾ ಇದ್ದೆ ನೀನು ಹೌದಪ್ಪ ತಿಳಿಲಿಲ್ವಲ್ಲ ಕೃಷ್ಣ ಕೇಳಿದ ಬಲರಾಮನನ್ನು ಅದು ಸರಿ ನಾನು ನೀನು ಏನಾಗಬೇಕು ಅಣ್ಣ ತಮ್ಮಂದರು ಅಣ್ಣ ತಮ್ಮಂದ್ರೆ ನಮಗೆ ಕೆಲಸ ಸರಿ ನಾವು ದ್ವಾರಕೆಗೆ ಹೋಗೋಣ ಅವ್ರೇನಾದ್ರು ಮಾಡಿಕೊಳ್ಳಿ ಅಂತ ಬಲರಾಮನನ್ನು ಬುದ್ಧಿ ಹೇಳಿ ಬೇರೆ ಕಡೆ ಕರ್ಕೊಂಡು ಹೋಗ್ತಾನೆ ಆತ್ಮವೃದ್ಧಿ ಮಿತ್ರವೃದ್ಧಿ ಮಿತ್ರ ಮಿತ್ರೋದಯ ರಾಜನೀತಿ ಯುದ್ಧದಲ್ಲಿ ಕ್ಷತ್ರಿಯರು ತಾವು ಬೆಳೆಯಬೇಕು ತಮ್ಮ ಮಿತ್ರರು ಬೆಳೆಯಬೇಕು ಮಿತ್ರರಿಗೆ ಮಿತ್ರರು ಬೆಳೆಯಬೇಕು ಹಾಗೆ ಶತ್ರು ಕ್ಷಯವಾಗಬೇಕು ಶತ್ರು ಮಿತ್ರ ಕ್ಷಯವಾಗಬೇಕು ಶತ್ರು ಮಿತ್ರ ಮಿತ್ರ ಕ್ಷಯವಾಗಬೇಕು ಇದಾರು ಸ್ವಪಕ್ಷ ವೃದ್ಧಿ ಅಂತ ಹೇಳ್ತಾರೆ ಪಾಂಡವರು ನಮಗೆ ಸ್ವಂತ ಬಂಧುಗಳು ಆದ್ದರಿಂದ ನಾನು ನೀನು ಜಗಳ ಮಾಡುವ ಸಂದರ್ಭವಲ್ಲ ನಮ್ಮಷ್ಟು ನಾವು ಹೋಗೋಣ ಅಂಥೇಳಿ ಆ ದುರ್ಯೋಧನನ್ನು ಇನ್ನಷ್ಟು ಹೊತ್ತು ಎಲ್ಲರೂ ನಿಂತ್ಕೊಂಡು ನೋಡ್ತಾರೆ ಕೃಷ್ಣ ದುರ್ಯೋಧನನಿಗೆ ಇನ್ನೊಂದಷ್ಟು ಉತ್ತರಗಳನ್ನು ಹೇಳ್ತಾನೆ ಆಮೇಲೆ ಯುಧಿಷ್ಠರನಿಗೂ ಕೆಳಗೆ ಬಿದ್ದ ದುರ್ಯೋಧನನಿಗೂ ಮತ್ತಷ್ಟು ಚಕಮಕಿ ಮಾತುಕತೆ ಆಗುತ್ತೆ